ಇದು ಉತ್ಪ್ರೇಕ್ಷೆ ಇಲ್ಲ ನೋಡಿ ಒಬ್ಬನಿಗೆ ಎಲ್ಲವನ್ನು ತಿಳಿಯುವ ಶಕ್ತಿ ಸರ್ವಜ್ಞತ್ವ ಇದೆ ಪರತ್ವ ಗುಣ ಆದರೆ ದಯ ಇಲ್ಲ ಆದರೆ ಅವನಿನ ಲೋಕಕ್ಕೆ ತೊಂದರೆಯೇ ಆಗುತ್ತೆ ಇನ್ನೊಬ್ಬನಿಗೆ ಮಹಾಬಲಾಢ್ಯತ್ವ ಇದೆ ಯಾರನ್ನ ಬೇಕಾದ್ರೆ ಕೊಲ್ಲೋ ಶಕ್ತಿ ಇದೆ ದಯ ಇಲ್ಲ ಬಕಾಸುರನಾಗ್ತಾನೆ ಐಶ್ವರ್ಯ ಇದೆ ಎಲ್ಲ ಕೂಡಿ ಹಾಕಿದ್ದಾನೆ ದಯ ಇಲ್ಲ ನರಕ ಸುಳ್ಳಾಗ್ತಾನೆ ವೀರ್ಯ ಇದೆ ಅಪಾರವಾದದ್ದು ಅಂಧಕಾಸುರನಾಗ್ತಾನೆ ಕಂಸನಾಗ್ತಾನೆ ಜರಾಸಂಧನಾಗ್ತಾನೆ ಶಕ್ತಿ ಇದೆ ಬೇಕಾದಷ್ಟು ದುರ್ಯೋಧನಾಗ್ತಾನೆ ದಯ ಒಂದಿಲ್ಲದೆ ಇದ್ರೆ ಇವೆಲ್ಲ ರಾಕ್ಷಸ ಗುಣಗಳಾಗಿ ಬಿಡ್ತವಾದ್ರಿಂದ ಅಮ್ಮ ದಯಾದೇವಿ ನೀನು ಎಲ್ಲ ಗುಣಗಳಿಗೆ ಮೇಲ್ಪಟ್ಟವಳು ಉಳಿದದ್ದು ಅನರ್ಥ ಸಾಧಕ ಉಳಿದದ್ದು ದೇಹ ಬಲ ದಯ ಎಂಬುದು ಆತ್ಮಬಲ ಇದು ಆತ್ಮಕ್ಕೆ ಸೇರಿದ ಗುಣ ನನ್ನ ಹೇಳಿದ ಗೃಹಸ್ಥನ ಗುಣ ಯಾವುದು ಎರಡು ಹೇಳ್ತೇವೆ ಪ್ರಾವಿಡೆನ್ಸ್ ಆರ್ಡರಿಂಗ್ ಪ್ರಾವಿಡೆನ್ಸ್ ಅಂದರೆ ಪದಾರ್ಥವನ್ನು ಮನೆಯಲ್ಲಿ ತಂದು ತುಂಬುವುದು ಪ್ರೊವೈಡಿಂಗ್ ಅದು ಗಂಡಸಿನ ಗುಣ ಆರ್ಡರಿಂಗ್ ತಂದು ಕೊಟ್ಟದನ್ನು ಅಚ್ಚುಕಟ್ಟಾಗಿಡುವುದು ಇದು ಸ್ತ್ರೀ ಗುಣ ಗೃಹಿಣಿಯ ಗುಣ ಅದನ್ನು <coughs> ಇವಳು ಮಾಡ್ತಾಳೆ ಇದು ದೊಡ್ಡ ಪ್ರಮೇಯ ಅಖಿಲಹೇಯ ಪ್ರತ್ಯನೀಕತ್ವ ಕಲ್ಯಾಣೇಕ ತಾನತ್ವ ಉಭಯಲಿಂಗಾಧಿಕರಣ ಬ್ರಹ್ಮಸೂತ್ರಕಾರರು ಭಗವಂತನಿಗೆ ಎರಡು ಬಗೆಯ ಗುಣಗಳನ್ನು ಹೇಳ್ತಾರೆ ದೋಷಗಳು ಇಲ್ಲ ಅನ್ನುವುದೇ ಒಂದು ಗುಣ ಸದ್ಗುಣಗಳು ಇವೆ ಅನ್ನುವುದು ಒಂದು ಗುಣ ಈ ಎರಡನ್ನೂ ಇದರಲ್ಲಿ ನಿರ್ವಹಿಸಿ ತೋರಿಸಬಹುದು ಬಹಳ ದೊಡ್ಡ ಪ್ರಮೇಯ ಇಷ್ಟು ಸಾಕು ಸಾಕಷ್ಟು ವಿಷಯ ಶ್ಲೋಕ ಮುಂದಕ್ಕೆ ಹೋಗ್ಬೇಕಲ್ಲ ಅದು ಮರೆತು ಹೋಗುತ್ತೆ ನಮಗೆ ಆ ಸೃಷ್ಟಿ ಸಂತತಾನ ಅಪರಾಧಾನಾಂ ನಿರೋಧಿನೀಂ ಜಗತಃ ಪದ್ಮಾ ಸಹಾಯ ಕರುಣೆ ಕೇಳಿ ಕೇಳಿಮಾಚರಸಿ ಇದರಲ್ಲೊಂದು ವಿಶೇಷ ಒಂದು ನಾಟ್ಯದ ಪ್ರಕ್ರಿಯೆಯನ್ನು ತೋರಿಸಿದ್ದಾರೆ ಡ್ಯಾನ್ಸ್ ಮೂವ್ಮೆಂಟ್ಸ್ ಇವತ್ತಿನ ಡ್ಯಾನ್ಸ್ ಹೇಗೆ ನೋಡಿದ್ದೀರಲ್ಲ ನೀವು ಸಭೆಯಲ್ಲಿ ಟಿ ವಿನಲ್ಲಿ ದಿವಸ ನೋಡ್ತೀರಿ ಇಲ್ಲಿಂದ ಇಲ್ಲಿ ತನಕ ಹೇಗೆ ಎಡಗಡೆ ಬಲಗಡೆ ಈ ಸ್ಟೇಜ್ ಅಂತ ತಿಳ್ಕೊಂಡ್ರೆ ಕುಣಿತಾರೆ ಶರೀರದ ಎಲ್ಲ ಭಾಗಗಳನ್ನು ಪ್ರದರ್ಶನ ಮಾಡ್ತಾರೆ ಇದು ಒಂದು ರೀತಿಯ ಡಾನ್ಸು ಇದಕ್ಕೆ ಹುಚ್ಚು ಡಾನ್ಸ್ ಅಂತ ಹೆಸರು ಭರತನಾಟ್ಯ ಅಲ್ಪ ಸ್ವಲ್ಪ ನಮಗೆ ಅದನ್ನು ನೋಡಿ ಸಂತೋಷ ಪಡುವಂತಹ ಭಾಗ್ಯ ಕೊಟ್ಟಿದ್ದಾನೆ ಮುದ್ರೆಗಳ ಮೇಲೆ ನಡೆಯುತ್ತೆ ನಿಜವಾದ ಒರಿಜಿನಲ್ ಭರತನಾಟ್ಯದಲ್ಲಿ ಸೈಡ್ ಮೂವ್ಮೆಂಟ್ಸ್ ಇಲ್ಲ ಜ್ಞಾಪಕ ಇಟ್ಕೊಳ್ಳಿ ಫಾರ್ವರ್ಡ್ ಬ್ಯಾಕ್ವರ್ಡ್ ಎರಡೇ ಮೂವ್ಮೆಂಟ್ಸ್ ಹಳೆ ಕಾಲದ ಹರಿಕಥೆ ಮಾಡೋರು ಮಹಾರಾಷ್ಟ್ರದವರು ಮುಂದಕ್ಕೆ ಬರೋರು ಹಿಂದಕ್ಕೆ ಹೋಗೋರು ಕೈಯಲ್ಲಿ ತಂಬೂರಿ ಹಿಡ್ಕೊಂಡಿರೋರು ಎರಡು ಕಡೆ ಬರೀ ಪಕ್ವಾದ್ಯವರು ಈ ಯಾತಕ್ಕೆ ಬರೀ ಮೂವ್ಮೆಂಟ್ ಆ ಫಾರ್ವರ್ಡ್ ಬ್ಯಾಕ್ವರ್ಡ್ ಅದಕ್ಕೆ ಹೇಳಿದ್ರೆ ಒಂದನೇದು ಕಾರಣ ದೇವಸ್ಥಾನ ನಿರ್ಮಾಣ ಹಾಗೆ ಮಾಡಿರ್ತಿದ್ರು ಎರಡು ಕಡೆ ಕಂಬಗಳು ಇವರು ಕಂಬಕ್ಕೆ ಈ ಕಡೆ ಆ ಕಡೆ ಸೈಡ್ ಬಿಂಬಿ ಹೋಗ್ಬಿಟ್ರೆ ನೋಡೋರು ಹೀಗೆ ಹೀಗೆ ಕಂಬದ ಮೇಲೆ ಬಿದ್ದು ನೋಡಬೇಕಲ್ಲ ಆದ್ದರಿಂದ ಮುಂದೆ ಬರುವುದು ಹಿಂದೆ ಬರುವುದು ಅದನ್ನು ಮನಸ್ಸಲ್ಲಿಟ್ಟು ವೇದಾಂತೇಶಕರು ನಾಟ್ಯವರು ಸಕಲಶಾಸ್ತ್ರವನ್ನು ಬಲ್ಲವರು ಕವಿತಾರ್ಕಿಕ ಸಿಂಹರು ಸರ್ವತಂತ್ರ ಸ್ವತಂತ್ರರು ಆ ನಾಟ್ಯ ಪ್ರಕ್ರಿಯೆಯನ್ನು ತೋರಿಸ್ತಾರೆ ಇದರಲ್ಲಿ ಆ ಸೃಷ್ಟಿ ಸಂತತಾನಾಂ ಅಪರಾಧಾನಾಂ ನಿರೋಧಿನೀಂ ಜಗತಃ ಸಹಾಯ ಕರುಣೆ ಪ್ರತಿ ಕೇಳಿ ಕೇಳಿಮಾಚರಸಿ ಸಂಚ ಸಂಚರ ಪ್ರತಿ ಸಂಚರ ಇದು ನಾಟ್ಯದಲ್ಲಿ ಎರಡು ಮೂಮೆಂಟ್ಸು ಏನು ಅಲ್ಲ ಅದು ತಿಳಿಸೋಕೆ ಕೂತಿರೋದು ಸೃಷ್ಟಿ ಎನ್ನುವುದು ಫಾರ್ವರ್ಡ್ ಮೂಮೆಂಟು ಪ್ರಳಯವೆಂಬುದು ಬ್ಯಾಕ್ವರ್ಡ್ ಮೂಮೆಂಟ್ ಅದನ್ನು ಕುರಿತು ಹೇಳ್ತಾ ಇದ್ದಾರೆ ಆ ಸೃಷ್ಟಿ ಸಂತತಾನ ಒಂದು ಪ್ರಶ್ನೆ ಮಧ್ಯ ಮಧ್ಯೆ ಉಪ್ಪಿನಕಾಯಿ ಇದು ದಯವಿಟ್ಟು ಉತ್ತರ ಹೇಳಬೇಕು ಇದಕ್ಕೆ ನಾವೆಲ್ಲರೂ ಪಾಪಗಳನ್ನು ಮಾಡಿದ್ದೇವಲ್ಲ ಯಾವತ್ತಿಂದ ಶುರು ಮಾಡಿದ್ವು ಒಂದು ಸಣ್ಣ ಡೇಟ್ ಹೇಳಿಬಿಡಿ ನೋಡೋಣ ಹುಟ್ಟಿದಾಗ್ಲಿಂದ ಹುಟ್ಟಿದ ಹುಟ್ಟೋದಕ್ಕೆ ಮುಂಚೆ ಇರಲಿಲ್ವ ಪಾಪ ನೋಡಿ ಹುಟ್ಟಿದಾಗಲಿಂದ ಅಂದ್ರೆ ಅವರು ಇದು ಸಹಜವಾಗಿ ಬರುತ್ತೆ ಭಾಷೆ ಹುಟ್ಟುವುದಕ್ಕೆ ಪೂರ್ವದಲ್ಲಿ ತಾಯಿ ಹೊಟ್ಟೆ ಇಲ್ಲಿದ್ದ ತಾಯಿಯನ್ನು ಒದಿಲಿಲ್ವೋ ತಾಯಿ ತಾಯಿ ಹೊಟ್ಟೆಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಲಿಲ್ಲವೋ ತಾಯಿ ಹೊರಳುವುದಕ್ಕೆ ಈ ಕಡೆ ಆಗದೇ ಇರುವಂತೆ ಅವಳ ಆಹಾರ ಅವಳ ಸಂಚಾರ ಪ್ರತಿಯೊಂದಕ್ಕೆ ತೊಂದರೆ ಮಾಡಲಿಲ್ಲವೋ ಗರ್ಭದಲ್ಲಿ ಇದ್ದುಕೊಂಡೇ ತೊಂದರೆ ಮಾಡಿದ್ದೇವೆ ಅವಳು ಎಷ್ಟು ಕಷ್ಟ ಅನುಭವಿಸ್ತಾಳೆ ತಾಯಿಗೆ ಗೊತ್ತದು ಗಂಡಸಿಗೆ ಗೊತ್ತಾಗೋದಿಲ್ಲ ಕಷ್ಟ ನಾವು ಬರೀ ಊಹೆ ಮಾಡ್ಕೋಬೋದು ಆ ಗರ್ಭದಲ್ಲಿ ಬರಬೇಕಾದರೆ ಅದರ ಹಿಂದಿನ ಜನ್ಮದಲ್ಲಿ ಎಷ್ಟು ಮಾಡಿರ್ಬೋದು ಅದರ ಹಿಂದೆ ಎಷ್ಟು ಮಾಡಿರ್ಬೋದು ಪ್ರಶ್ನೆ ಉತ್ತರ ಬರಲಿಲ್ವಲ್ಲ ಇಲ್ಲಿ ಹೇಳಿದರು ಆ ಸೃಷ್ಟಿ ಸಂತತಾನಾಂ ಪ್ರಥಮ ಸೃಷ್ಟಿಯನ್ನು ಜಗದೀಶ್ವರ ಶ್ರೀಮನ್ನಾರಾಯಣ ಯಾವತ್ತಾರಂಭ ಮಾಡಿದನೋ ಅವತ್ತೇ ಶುರುವಾಯಿತು ನಮಗೆ ಪಾಪ ಮೊದಲು ಮಾಡುವುದೇ ಪಾಪ ಆಮೇಲೆ ಪುಣ್ಯ ಪುರೋಹಿತರು ಹೇಳ್ತಾರೆ ನೀವು ಪಾಪ ಮಾಡದೇ ಇದ್ದರೆ ಪುಣ್ಯಾವಾಚನಕ್ಕೆ ಅವಕಾಶವಿಲ್ಲ ಮೊದಲು ಪಾಪವನ್ನು ಮಾಡು ಅಯ್ಯೋ ನನ್ನ ಗತಿಯೇನು ದಕ್ಷಿಣೆ ಇಡು ಪುರೋಹಿತರು ಹುಚ್ಚು ಒಂದು ತೆಲುಗಿನಲ್ಲಿ ಕತೆ ಹೇಳ್ತಾರೆ ನಮ್ಮ ತಂದೆ ಹೇಳ್ತಿದ್ರು ಇದು ಒಂದು ಒಬ್ಬ ರೆಡ್ಡಿ ಇದ್ದಂತೆ ರೆಡ್ಡಿ ಅಂದ್ರೆ ರೈತರು ಭತ್ತ ಒಕ್ಕಣೆ ಆಗ್ತಿತ್ತು ರಾಶಿ ಹಾಕಿದ್ರು ದೊಡ್ಡ ರಾಶಿ ಒಂದು ಹತ್ತು ಖಂಡಗ ಹದಿನೈದು ಇಪ್ಪತ್ತು ಪಲ್ಲ ಆಗುವಷ್ಟು ಭತ್ತ ಬಿದ್ದಿದೆ ಆ ಪುರೋಹಿತನ ಸಂಸ್ಕೃತ ಗೊತ್ತಿಲ್ಲ ದುಡ್ಡು ಒಂದು ಸಂಪಾದನೆ ಮಾಡೋದು ಗೊತ್ತಿತ್ತು ಒಂದು ಕಪ್ಪು ನಾಯಿ ಬಂತು ಅಲ್ಲಿ ಯಾಕೆ ಬಂತು ಅದೆಲ್ಲ ಕೇಳಬೇಡಿ ಸುಮ್ಮನೆ ನಾಯಿ ಹಳ್ಳಿ ಯಾವುದೋ ಒಂದು ನಾಯಿ ಬಂತು ಕಪ್ಪು ನಾಯಿ ಅದು ಚಂಗನೆ ಎಗರಿ ಭತ್ತದ ರಾಶಿ ಮೇಲೆ ಈ ಕಡೆಯಿಂದ ಆ ಕಡೆಗೆ ಹೋಯಿತು ರೆಡ್ಡಿ ನೋಡ್ತಾ ಅವ್ರಿಗೆ ಮೊದಲೇ ಸೂಪರ್ ಸ್ಟೇಷಸ್ ಸ್ವಾಮಿ ನಾಯಿ ಬಂತಲ್ಲ ಯಾಕೆ ಈ ಕಡೆ ಮಾಡಿತು ಹಾಗೆ ಸ್ವಲ್ಪ ನೋಡೋ ಅಷ್ಟೆಲ್ಲ ಆ ಕಡೆಯಿಂದ ಈ ಕಡೆ ಬಂತು ಅವನ ಜೊತೆಯಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿದ್ದವನಿಗೆ ಹೇಳ್ದ ಪುರೋಹಿತ ಸುಮ್ಮನೆ ದುಡ್ಡು ವಸೂಲು ಮಾಡೋಕೆ ಇದು ಒಳ್ಳೆ ಸಂದರ್ಭ ಕುಕ್ಕಶ್ಚ ನಲ್ಲ ಕುಕ್ಕಶ್ಚ ತೆಲುಗಿನಲ್ಲಿ ಕುಕ್ಕಾದ ನಾಯಿ ನಲ್ಲ ಕುಕ್ಕಾದ್ರೆ ಕಪ್ಪು ನಾಯಿ ಕುಕ್ಕಶ್ಚ ನಲ್ಲ ಕುಕ್ಕಶ್ಚ ದಾಟಿತೆ ಮರಿ ದಾಟಿತೆ ಸುಮ್ಮನೆ ದಾಟಿತೆ ದಾಟಿತೆ ಮರಿ ದಾಟಿತೆ ರೆಡ್ಡಿಶ್ಚ ರೆಡ್ಡಿ ಪುತ್ರಶ್ಚ ಸಹ ಮೂಲಂ ವಿನಶ್ಯತಿ ಹಾಗಾದ್ರೆ ಏನು ಸ್ವಾಮಿ ಏನಿಲ್ಲ ಬಿಡು ನಿನ್ನ ವಂಶಕ್ಕೆ ಸಂಸ್ಕಾರ ಬಂತು ಅಂದ ಅಯ್ಯೋ ಏನು ಮಾಡಬೇಕು ಪ್ರಾಯಶ್ಚಿತ್ತ ಇದರಲ್ಲಿ ಅರ್ಧ ಭಾಗ ನಾನು ಕೊಡಬೇಕು ಅವನ ಪಕ್ಕದಲ್ಲಿದ್ದವನು ಏನಯ್ಯ ತ್ವಯಾಪ್ಯರ್ಧಂ ಮಯಾಪ್ಯರ್ಧಂ ಸ್ವಾಹ ಅದ್ರಲ್ಲಿ ನಿನಗರ್ಧ ನನಗರ್ಧ ಇದು ಪುರೋಹಿತರು ಮಾಡೋ ಕೆಲಸ ನಾವು ಪಾಪ ಮಾಡ್ತೀವಾದ್ರಿಂದ ಪ್ರಾಯಶ್ಚಿತ್ತ ಅವ್ರಿಗೆ ದುಡ್ಡು ಸಿಕ್ಕುತ್ತೆ ಅದು ಅದನ್ನು ಮೊದಲು ಪಾಪ ಮಾಡೋದು ಹೇಳ್ಕೊಡ್ತಾರೆ ಇಲ್ಲಿ ಧರ್ಮಶಾಸ್ತ್ರದ ಗತಿ ಏನು ಆ ಸೃಷ್ಟಿ ಸಂತತಾನ ಹೋಗಿ ಇದಕ್ಕೆ ಯಾವ್ದಾರು ಹಾಲಿಡೇ ಇದೆಯೋ ಸಬತ್ ಹೇಳ್ತಾರೆ ಏಳನೇ ದಿವಸ ಕೆಲಸ ಮಾಡಬೇಡಿ ಸಬ್ಯಾಟಿಕಲ್ ಹಾಲಿಡೇ ಅಂತ ಕೊಡ್ತಾರೆ ಕೆಲವೊಂದು ವೃತ್ತಿಗಳಲ್ಲಿ ಪಾಪ ಮಾಡುವುದಕ್ಕೆ ಯಾವತ್ತಾದರೂ ಹಾಲಿಡೇ ಇದೆಯೋ ಆ ಸೃಷ್ಟಿ ಸಂತತಾನಾಂ ಅಪರಾಧಾನಾಂ ನಿರೋಧಿನೀಂ ಜಗತಃ ಅದನ್ನು ನಿರೋಧ ಮಾಡಬಲ್ಲವಳು ಯಾರು ಲಕ್ಷ್ಮೀದೇವಿ ದಯಾದೇವಿ ಆ ಪಾಪಕ್ಕೆ ಫುಲ್ ಸ್ಟಾಪ್ ಹಾಕುವವಳು ಭಗವಂತ ಕೇಳ್ತಾನೆ ತಾಯಿಯನ್ನ ಅಲ್ಲೇ ಸೃಷ್ಟಿ ನಡೆದಿರುವುದೇ ಪಾಪದಿಂದ ವ್ಯಾಖ್ಯಾನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ಜಗತ್ತು ನಡೆಸ್ತಾ ಇದ್ದಾರಲ್ಲ ಜಗತ್ತನ್ನು ನಡೆಸುವ ಶಕ್ತಿ ಯಾವುದು ಪುಣ್ಯವಲ್ಲ ಜಗತ್ತನ್ನು ನಡೆಸ್ತಾ ಇರುವುದು ನಾವೆಲ್ಲ ಮಾಡುವ ಪಾಪದ ಶಕ್ತಿ ಪರೀಕ್ಷೆಗಳು ಮತ್ತೆ ಮತ್ತೆ ನಡೀತಾವಲ್ಲ ಅದಕ್ಕೆ ಫೇಲ್ ಆದವರು ಇರೋದ್ರಿಂದ ಪರೀಕ್ಷೆ ಮಾಡ್ತಾರೆ ಒಂದು ಊರಲ್ಲಿ ಎಲ್ಲರೂ ದಾಡಿ ಬಿಟ್ಬಿಟ್ರೆ ದೀಕ್ಷಿತರಾಗ್ಬಿಟ್ರೆ ಇದಕ್ಕೆ ಕೆಲಸ ಇರೋದಿಲ್ಲ ಒಂದು ಶ್ಲೋಕ ಮಾಡಿದ್ದಾರೆ ಯಾವ ಊರಲ್ಲಿ ಕ್ಷೌರಿಕ ಇರುವುದಿಲ್ಲವೋ ಯಾವ ಊರಲ್ಲಿ ವೈದ್ಯರಿರುವುದಿಲ್ಲವೋ ಅದೀಗ ನಿಜವಾದ ವೈಕುಂಠ ಅದಕ್ಕೆ ಒಬ್ಬರ ತಲೆಯಿಂದ ಇನ್ನೊಬ್ಬರ ತಲೆ ರೋಗ ಅಂಟಿಸೋನು ಅವನು ಅವನಿರೋದಿಲ್ಲ ವೈದ್ಯರಿರೋದಿಲ್ಲ ಆರೋಗ್ಯವಾಗಿರ್ತಾರೆ ಬಂದವರು ನೋಡ್ತಾರೆ ಸಲೂನ್ ಇಲ್ಲ ಇಲ್ಲಿ ಡಾಕ್ಟ್ರ್ ಇಲ್ಲ ಈ ಊರೇ ಬೇಡ ನಮಗೆ ಅವ್ರಿಗೆ ಅದು ಬೇಕು ರೋಗ ಅವ್ರು ಬೇಕು ಭಗವಂತ ಕೇಳ್ತಾನೆ ಅಮ್ಮ ದಯೆ ನೀನು ಎಲ್ಲ ಪಾಪ ನೀನು ನಿಂಗರ ಮಾಡಿಬಿಟ್ರೆ ಸೃಷ್ಟಿ ನಡೆಯುವುದು ಹೇಗೆ ಸೃಷ್ಟಿ ಇಲ್ಲದೆ ಇದ್ರೆ ಸ್ಥಿತಿ ಹೇಗೆ ಸ್ಥಿತಿ ಇಲ್ಲದೆ ಇದ್ರೆ ಲಯ ಆಗೋದು ಹೇಗೆ ಈ ಚಕ್ರ ನಡೆಯುವುದು ಹೇಗೆ ಈ ಚಕ್ರವನ್ನು ಪ್ರವರ್ತನ ಮಾಡುವುದು ಹೇಗೆ ಇದು ಹೈಡ್ರೋ ಎಲೆಕ್ಟ್ರಿಕ್ ನೀರು ಸುರಿದು ಟರ್ಬೈನ್ ಸುತ್ತುವ ಹಾಗೆ ಪಾಪವೆಂಬ ಶಕ್ತಿ ಜಗತ್ತನ್ನಡೆಸ್ತಾ ಇದೆ ಆ ಸೃಷ್ಟಿ ಸಂತತಾನಾಂ ಅಪರಾಧಾನಾಂ ನಿರೋಧಿನೀಂ ಜಗತಃ ಪದ್ಮಾ ಸಹಾಯ ಕರುಣೆ ಪ್ರತಿಸಂಚರ ಮಾಚರಸಿ ನಾಟ್ಯವನ್ನು ನೋಡಿದ ಭಗವಂತ ಇವಳು ಅವನಿಗೆ ಅನುಗುಣವಾಗಿ ಯದ್ಭಾವೇಶು ಪೃಥಗ್ವಿದೇಶು ಅನುಗುಣಾನ್ ಭಾವಾನ್ ಸ್ವಯಂ ಬಿಭ್ರತಿ ಕಾಲು ಗೆಜ್ಜೆ ಗೆಜ್ಜೆ ಕಟ್ಕೊಂಡು ಅವನು ನಟ ಇವಳು ನಟಿ ಆಡ್ತಾ ಇದ್ದಾರೆ ಈ ಪಾಪ ಶಕ್ತಿ ಹೆಚ್ಚಾಯಿತು ಜನಗಳಿಗೆ ಪ್ರೇಕ್ಷಕರಿಗೆ ಇದ್ದಕ್ಕಿದ್ದಾಗ ಅಬ್ರಪ್ಟಾಗಿ ನಟಕ ಮುಗಿಸ್ಬಿಡ್ತಾಳೆ ದಯಾದೇವಿ ದಯೆ ಉಂಟಾದರೆ ಭಗವಂತ ಪ್ರಳಯವನ್ನು ಮಾಡ್ತಾನೆ ದಯೆ ಉಂಟಾದರೆ ಸೃಷ್ಟಿಯನ್ನು ಮಾಡ್ತಾನೆ ಇವಳನ್ನು ಕೇಳಿದೆ ಸೃಷ್ಟಿ ಸ್ಥಿತಿಗಳ ಏನೂ ಮಾಡುವ ಹಾಗಿಲ್ಲ ಆದ್ದರಿಂದ ನಿರಂತರ ಪಾಪಗಳನ್ನು ಭಗವಂತ ಬೆಳೆಸುವ ಅವಕಾಶಕ್ಕೆ ಫುಲ್ ಸ್ಟಾಪ್ ಶಕ್ತಿ ಇರುವುದು ದಯಾದೇವಿಯ ಕೈಯಲ್ಲಿ ಪದ್ಮ ಸಹಾಯ ಕರುಣೆ ಇವಳಿಗೆ ಹೆಲ್ಪ್ ಮಾಡೋಳಿ ಅವಳು ಪದ್ಮಾದೇವಿ ಲಕ್ಷ್ಮೀದೇವಿ ಇದು ಕೊಲ್ಯೂಷನ್ ಇಬ್ರು ಹೆಂಡ್ತೀರು ಒಂದು ಕಡೆ ಒಂದು ಪಾರ್ಟಿ ಗಂಡ ಒಬ್ಬನೇ ಒಂದು ಕಡೆಯಲ್ಲಿ ಯಾರು ಮಾತು ನಡೆಯುತ್ತೆ ಪದ್ಮ ಸಹಾಯ ಕರುಣೆ ಇದರ ತಾತ್ಪರ್ಯ ಇಬ್ಬರಿಬ್ರು ಹೆಂಡ್ತೀರು ಇರ್ಬೇಕು ಮನೆಯಲ್ಲಿ ಅಂತ ಒಬ್ಬಳೇ ಇದ್ರೆ ಗಂಡನ ಜುಟ್ಟು ಹಿಡಿದಾಡಿಸ್ಬೋದು ಇಬ್ಬರಿದ್ರೆ ಪಾರ್ಟಿ ಗಟ್ಟಿ ಆಗುತ್ತೆ ಬಾಲ ಬಿಚ್ಚು ಹಾಗಿಲ್ಲ ಪದ್ಮಾಸಹಾಯ ಕರುಣೆ ಪ್ರತಿ ಕೇಳಿ ಮಾಚರಸಿ ಉಪಾಯದಲ್ಲಿ ಅವನ ಲೀಲೆಯನ್ನು ಮುಗಿಸಮ್ಮ ಅವನಿಗೆ ಲೀಲೆ ನಮಗೆ ಹಿಂಸೆ ಲೀಲೆ ಯಾರಿಗೆ ನಾಟ್ಯ ಮಾಡುವವನಿಗೋ ನಾಟ್ಯ ನೋಡುವವನಿಗೋ ನೃತ್ಯಂತಂ ಪಶ್ಯತಾ ನೃತ್ಯಂ ಲೀಲಾ ಇದನ್ನು ವೇದಾಂತ ದೇಶಕರು ನ್ಯಾಯ ಪರಿಶುದ್ಧಿ ಎನ್ನುವ ಗ್ರಂಥದಲ್ಲಿ ಎತ್ತಿದ್ದಾರೆ ತತ್ವಟೀಕೆಯಲ್ಲಿ ಹೇಳಿದ್ದಾರೆ ನಾಟ್ಯ ಮಾಡೋನು ಹಾಸನದಲ್ಲಿ ಇಳ್ಕೊಂಡಿದ್ರು ಒಂದು ಪಾರ್ಟಿ ಶ್ರೀಧರ್ ಅಂತ ಆಕ್ಟರ್ ಇದ್ದಾರೆ ನೋಡಿ ಒಳ್ಳೆ ಡ್ಯಾನ್ಸರ್ ಅವರು ಅಯ್ಯಂಗಾರರು ನಂಗೆ ಗೊತ್ತಿರಲಿಲ್ಲ ಹಾಸನದ ಹತ್ರ ಉಗನೆ ಅಂತ ಒಂದು ಹಳ್ಳಿ ರಥೋತ್ಸವ ಕಾಲದಲ್ಲಿ ಅವರಿಗೆ ಆಗಿನ ಕಾಲದಲ್ಲಿ ಹತ್ತಿಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಟ್ರೂಪ್ ಅವ್ರ ಹೆಂಡತಿ ಅವಳು ಒಳ್ಳೆ ಡ್ಯಾನ್ಸರು ಹತ್ತು ಹದಿನೈದು ಜನ ಬಂದುಬಿಟ್ಟಿದ್ದಾರೆ ನಾನೆಲ್ಲೋ ಕೊನೆಯಲ್ಲಿ ಕೂತಿದ್ದೀನಿ ಬರಬೇಕು ನೀವು ನನಗೆ ಸುಸ್ತಾಗಿದೆಯಾ ಬೆಳಿಗ್ಗೆಲ್ಲ ಉಪನ್ಯಾಸ ನೀವು ಬರಬೇಕು ಬಂದರೆ ಮುಂದ್ಗಡೆ ಹೋಗಿ ಕೂರಿಸ್ತಾರೆ ಕೊನೆಯಲ್ಲಿ ಮಾತಾಡಿ ಅಂತಾರೆ ಹಾರ ಹಾಕಿಸ್ತಾರೆ ಇದು ನನಗೆ ಬೇಡ ಅಂತ ನಾನು ಬ್ಯಾಕ್ಔಟ್ ಕೂಡಿಸಿದ್ರು ಅವರು ಯಾವುದೋ ಒಂದು ಹಳೇ ರಾಮಾಯಣದ ಹಾಡು ಒಂದು ಹತ್ತು ನುಡಿ ಅದು ಏಳು ಆ ರಾಮಾಯಣದ ಕಾಂಡಗಳ ಅರ್ಥವನ್ನು ತರುವಂತೆ ತುಂಬ ರಸಭಾವಪೂರ್ಣವಾಗಿ ಅಭಿನಯ ಮಾಡಿದರು ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು ಯಾತಕ್ಕೆ ಹೇಳಿದೆ ಅಂದರೆ ಆ ಲೀಲೆ ಅವರು ಮೈ ಹಾಸನದಿಂದ ಮೇಕಪ್ ಮಾಡ್ಕೊಂಡು ಬಂದಿದ್ದಾರೆ ಉಗನೇಲೆಯಲ್ಲಿ ತೊಗೊಂಬರ್ಬೇಕು ಅವರಿಗೆ ಹೋಟ್ಲು ಗೀಟ್ಲು ಡಾನ್ಸ್ ಆಗ್ತಾ ಇದೆ ದೊಡ್ಡ ದೊಡ್ಡ ಲೈಟ್ಸ್ ಬಿಟ್ಟಿದ್ದಾರೆ ಆ ಬಣ್ಣ ಎಲ್ಲ ಕರಗುತ್ತಾ ಇದೆ ಮೈ ಬೆವರ್ತಾ ಇದೆ ಈಗ ಹೇಳಿ ಲೀಲೆ ಅವ್ರಿಗೋ ನಮಗೋ ಅವನಿಗೆ ಕಸರತ್ತು ಅದು ಎಕ್ಸಸೈಸ್ ಅವರಿಗೆ ಅವ್ರಿಗೆ ಶ್ರಮ ಕಲಾವಿದನಿಗೆ ಶ್ರಮ ನೋಡುವವನಿಗೆ ಲೀಲೆ ಭಗವಂತನ ವಿಷಯದಲ್ಲಿ ಅವನಿಗೆ ಶ್ರಮವಿಲ್ಲವಾದ್ರಿಂದ ಅವನಿಗೆ ಲೀಲೆ ಕೂತು ನೋಡುವ ನಮಗೆ ಶ್ರಮ ಇದು ದಶಾವತಾರ ನಾಟಕ ಎಷ್ಟೊತ್ತಪ್ಪ ಆಗುತ್ತೆ ಇದು ಮುಗಿಯೋದಿಲ್ವಲ್ಲ ಈಗ ಉಪನ್ಯಾಸ ಮಾಡೋದು ನೋಡಿ ಇದು ನನಗೆ ಶ್ರಮ ಆಗ್ತಾ ಇದೆ ಅಂದರೆ ಶರೀರ ಶ್ರಮ ಅದ್ರ ಇದೆ ಅದು ಆದರೆ ಭಗವಂತನ ಗುಣ ಆಚಾರ್ಯರ ಗುಣ ಹೇಳುವುದರಲ್ಲಿ ನನಗೊಂದು ಆನಂದವಿದೆ ಆನಂದವಿದ್ದರೆ ಕ್ರಿಯೆಯಲ್ಲಿ ಲೀಲೆ ಆನಂದವಿಲ್ಲದೆ ಇದ್ದರೆ ಬರೀ ಅದು ಶ್ರಮ ಎಕ್ಸರ್ಸೈಸ್ ಎಕ್ಸರ್ಷನ್ ವ್ಯತ್ಯಾಸ ಇದ್ದ ಹಾಗೆ ವಾಕಿಂಗ್ ಹೋಗ್ತೀರಿ ಎಕ್ಸರ್ಸೈಸ್ ಅಂತ ಮಾಡ್ತೀರಿ ಇನ್ನೊಬ್ಬರು ಬಲಾತ್ಕಾರವಾಗಿ ಇವತ್ತು ದೂರ ಓಡದೆ ಇದ್ರೆ ಕೊಂದು ಬಿಡ್ತೇನೆ ನೋಡು ಅಂದ್ರೆ ಅದು ಎಕ್ಸರ್ಷನ್ ಪರಿಶ್ರಮವಾಗುತ್ತೆ ಶ್ರಮವಾಗುತ್ತೆ ಭಗವಂತನ ಲೀಲೆಗಳೆಲ್ಲವೂ ಅವನಿಗೆ ಆನಂದವನ್ನು ಕೊಡುವಂತಾಗುವುದಕ್ಕೆ ಅದರಲ್ಲಿ ದಯಾದೇವಿಯ ಪಾತ್ರ ಬಹಳ ದೊಡ್ಡದು ಪದ್ಮಾ ಸಹಾಯ ಕರುಣೆ ಪ್ರತಿ ಸಂಚರ ಕೇಳಿಮಾಚರಸಿ ಅನುಗುಣ ದಶಾರ್ಪಿತೇನ ಒಂದು ಶ್ಲೋಕ ಬಿಟ್ಟು ಹೋಯ್ತಲ್ಲ ಪ್ರಳಯ ಜಂತೂ ನವಲೋಕ್ಯ ಜಾತ ನಿರ್ವೇದ ಕರಣಕಳೆ ವರಯೋಗಂ ವಿತರಸಿ ವೃಷಶೈಲನಾಥ ಕರುಣೇ ಬಹಳ ಉಸಿರಿನಂತ ಮಾಂಗಲ್ಯ ಶ್ಲೋಕ ಇದು ದಯೆ ಭಗವಂತ ಲೀಲೆಯನ್ನು ಮುಗಿಸುವುದು ನಾಟ್ಯದಲ್ಲಿ ಪ್ರತ್ಯಸಂಚಾರವಿದ್ದ ಹಾಗೆ ಮೊದಲು ಅದನ್ನು ಹೇಳಿಬಿಟ್ರು ಹಾಗಿದ್ದ ಸೃಷ್ಟಿಯಾಗುವುದು ಹೇಗೆ ಅಚಿತ ವಿಶಿಷ್ಟಾನ್ ಪ್ರಳಯೇ ನವಲೋಕ್ಯ ಜಾತ ನಿರ್ವೇದ ಎಷ್ಟು ಸಲ ಹೇಳಿದ್ದೀನಿ ಶ್ಲೋಕವನ್ನ ನಿನ್ನೆ ಮೊನ್ನೆನೂ ಹೇಳಿದೆ ಒಂದು ಪ್ರಳಯ ಕಾಲ ಬಂದಾಗ ಭಗವಂತ ಹಿಂದು ಮುಂದೆ ನೋಡದೆ ಚೇತನ ಅಚೇತನ ಜಡ ಜೀವ ವಸ್ತುಗಳನ್ನು ಎಲ್ಲ ರಾಶಿ ಹಾಕಿ ಗೊಟಾಯಿಸಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ ಮದುವೆ ಮನೆಯಲ್ಲಿ ಇಸ್ಪೀಟ್ ಆಡ್ತಾ ಕೂತಿರ್ತಾರೆ ಜಮ್ಖಾನ ಎಲ್ಲಿ ಹೋಯಿತು ಈ ಹತ್ತು ಲೋಟ ಸಿಕ್ಲಿಲ್ವಲ್ಲ ಎಣಿಸಿ ಹತ್ತು ಲೋಟ ಸಿಕ್ಕಿಲ್ಲ ಅವ್ರಿಗೆ ಜಮ್ಖಾನ ಸಿಕ್ಕಲಿಲ್ಲ ಎಲ್ಲಿ ಹೋಯಿತು ಎಲ್ಲಿ ಹೋಯಿತು ಅಲ್ಲಿ ಕೂತಿದಾರ್ರಿ ಮಾಡಿ ಮೇಲೆ ಕೂತ್ಕೊಂಡು ಎಸ್ಪೀಟ್ ಆಡ್ತಾ ಇದ್ದಾರೆ ನಿಂಬೆ ಹಣ್ಣು ಶರಬತ್ ತೊಗೊಂಬ ಕಾಫಿ ತೊಗೊಂಬ ಸ್ಪೀಟ್ ಅವ್ರಿಗೆಲ್ಲ ಸಪ್ಲೈ ಆಗಬೇಕಿದ್ದ ಕಾಲದಲ್ಲಿ ಯಜಮಾನ ನೋಡಿದ ಇದು ಬೆಳ್ಳಂಬೆಳಗು ಹೀಗೆ ಆಡಿದ್ರೆ ನಮ್ಮ ಬಜೆಟ್ ಗತಿ ಏನು ಉಂದ ಲೈಟ್ ಆಫ್ ಮಾಡಿಬಿಟ್ಟ ಫ್ಯೂಸ್ ಹೋಯಿತು ಆಗ ಅವರು ಒಬ್ಬರೊಬ್ಬರನ್ನ ಹಿಡ್ಕೊಂಡು ತಿನ್ನುವಂತಹ ಪರಿಸ್ಥಿತಿ ಕತ್ತಲೆಯಲ್ಲಿ ಏನೂ ಗೊತ್ತಾಗೋದಿಲ್ಲ ಲೋಕ ಅನ್ಯಾಯದ ಪರಮಾವಧಿಗೆ ಮುಟ್ಟಿಬಿಟ್ಟು ಇನ್ನು ನಾನು ಮಾಡುವ ನಿಯಮಗಳು ಋತಂಚ ತಪಸೋಧ್ಯ ಜಾಯತ ತಥೋರಾತ್ರಿರಜಾಯತ ತತಃ ಮುದ್ರೋ ಅರ್ಣವಃ ನಾರಾಯಣ ಉಪನಿಷತ್ತು ಋತಸತ್ಯಗಳನ್ನು ಮಾಡಿದ ಭಗವಂತ ಯಜ್ಞೇನ ಯಜ್ಞಮಯಂತ ದೇವಾ ನಿಯಮವಿಲ್ಲದೆ ಭಗವಂತನ ಯಾವ ವ್ಯಾಪಾರವೂ ಇಲ್ಲ everything perfectly ordered to the minutest detail ನಿಯಮಗಳನ್ನು ಸಣ್ಣ ಪುಟ್ಟ ಉಲ್ಲಂಘನೆ ಅಲ್ಲಿ ಇಲ್ಲಿ ಮಾಡಿದರೆ ಶಿಕ್ಷಣೆ ಮಾಡ್ತಾನೆ ರಾವಣನೇ ವಾಸಿ ವಾಲಿಯೇ ವಾಸಿ ಕಂಸನೇ ವಾಸಿ ಇವತ್ತು ಆಳುಗರು ಆಳಿಸಿಕೊಂಡವರು ಮಾಡ್ತಾ ಇರ್ತಕ್ಕ ಅನ್ಯಾಯಗಳನ್ನು ನೋಡಿದರೆ ಇದು ಪ್ರಳಯ ಬಂದುಬಿಡ್ತು ನಮಗೆ ಎಲ್ಲಿ ನೀತಿ ನಿಯಮ ಕಾಣಿಸುತ್ತೆ ಒಂದು ಪಾರ್ಟಿಗೂ ಒಂದು ಮ್ಯಾನಿಫೆಸ್ಟೋ ಇಲ್ಲ ಎಲ್ಲ ವ್ಯಕ್ತಿಗತ ಅವರವ್ರು ಹೇಳಿದ್ದೇ ಸರಿ ಅವರವ್ರು ಮಾಡಿದ್ದೇ ಸರಿ ಇವರು ಅವ್ರನ್ನ ಬಯೋದು ಅವ್ರನ್ನ ಬಯೋದು ಕರಾಳ ದಿನ ಅಂದ್ಬಿಟ್ರು ಒಬ್ಬರು ಹೊಸ ಸರ್ಕಾರ ಬಂದು ದಿವಸವನ್ನು ಕರಾಳ ದಿನ ನಮ್ಮ ಪಾರ್ಟಿ ಆನೆ ಇದ್ದಾಗೆ ಗಜಗತೇಂದ್ರ ಗಜಗತೀಂದ್ರ ಅವರು ಹೌದು ನೀವು ಮೂರು ಜನ ಆನೆ ಕಾಲು ಇದ್ದಾಗಿದ್ದೀರಿ ಅಂತ ಬರದೆ ಲೇಖನ ಹಚ್ಚಾಯ್ತು ಅದು ನಾಲ್ಕನೇ ಕಾಲು ಗೊತ್ತಾಗಲಿಲ್ಲ ಗೊತ್ತಾಗಿದ್ರೆ ಆನೆಗೂ ಪ್ರಾಯಶ್ಚಿತ್ತ ಮಾಡ್ಬೋದು ಅಂತ ಗಾಂಧಿ ಪ್ರತಿಮೆ ಪ್ರಾಯಶ್ಚಿತ್ತ ಮಾಡಿದ್ರು ನೋಡಿ ಸಗಣಿ ಪರಕೆ ಇಟ್ಕೊಂಡು ಅದರ ಮೇಲೆ ಲೇಬಡಿ ಮಾಡಿ ಲೇಖನ ಬರ್ದೆ ನಮ್ಮ ಕಣ್ಣಿಗೆ ಇದು ಸಹನೆ ಆಗೋದಿಲ್ಲ ಡಿಸಿಪ್ಲಿನ್ ಬೇಕು ಯಾವ ಬೇಕಾದ ಪಾರ್ಟಿ ಇರಲಿ ಒಂದು ನಿಯಮ ಇಟ್ಕೊಳ್ಳಿ ಜನರ ಕ್ಷೇಮವನ್ನು ಕಿಂಚಿತ್ತಾದರೂ ಆಚರಣೆ ಮಾಡಿ ಜಸ್ಟಿಫೈ ಯುವರ್ ಪೊಸಿಷನ್ ನಿಮ್ಗೆ ನಡೆಸೋಕ್ಕಾಗಲಿಲ್ಲ ಗಂಭೀರವಾಗಿ ಅಧಿಕಾರ ಬಿಟ್ಟು ಕೊಟ್ಟು ಹೊರಗಡೆ ಬನ್ನಿ ಅದು ನಿಯಮಬದ್ಧವಾಗಿ ನಡೀಬೇಕು ಕೆಲಸಕ್ಕೆ ಸೇರೋದಕ್ಕೆ ಒಂದು ವಯಸ್ಸು ರಿಟೈರ್ಮೆಂಟ್ ಒಂದು ವಯಸ್ಸು ಅದಕ್ಕೆ ನಿಯಮ ಇದೆ ರಾಜಕೀಯಕ್ಕೆ ನಿಯಮ ಇಲ್ವಾ ಅದಕ್ಕೆ ರಿಟೈರ್ಮೆಂಟ್ ಬೇಡವಾ ಅದಕ್ಕೆ ನ್ಯಾಯ ಎಲ್ಲಿ ನಿಯಮಗಳನ್ನು ತಪ್ತೀರಿ ಭಗವಂತ ನೋಡ್ತಾನೆ ಜಗತ್ತು ಹಾಳಾಗ್ತದೆ ಲೈಟ್ ಆಫ್ ಮಾಡ್ತಾನೆ ಗಾಳಿ ಇಲ್ಲ ಬೆಳಕಿಲ್ಲ ಕೊಚ್ಚಿ ಬಿಡ್ತಾನೆ ಅದು ಪ್ರಳಯ ಉಂಟಾಗ್ತದೆ ಎಷ್ಟು ಕಾಲ ಇರ್ತದೆ ಅದಕ್ಕೂ ಒಂದು ನಿಯಮ ಇಷ್ಟಿಷ್ಟು ಕಾಲ ಇರಬೇಕು ಈ ಪ್ರಳಯ ಅನ್ನೋದು ಯಾರು ಹೇಳ್ತಾರೆ ಪುರಾಣದಲ್ಲಿ ಹೇಳ್ತಾರೆ ಒಂದು ಯುಗ ಬದಲಾಗಿ ಇನ್ನೊಂದು ಯುಗ ಬಂದರೆ ಯುಗ ಮಧ್ಯದಲ್ಲಿ ಯುಗಸಂಧಿ ಕಾಲ ಅಂತ ಇರ್ತದೆ ಕೃತ ಎಂಬುದು ತ್ರೇತೆಗೆ ಬರುವಾಗ ಯುಗಸಂಧಿ ಕಾಲ ತ್ರೇತೆ ದ್ವಾಪರಕ್ಕೆ ಬರುವಾಗ ದ್ವಾಪರ ಕಲಿಗೆ ಬರುವಾಗ ಕಲಿ ಮತ್ತೆ ಕೃತಕ್ಕೆ ಬರುವಾಗ ನಡುವೆ ಗ್ಯಾಪ್ ಇರ್ತದಲ್ಲ ಕಾಲ ಎಣಿಸೋದಕ್ಕೆ ಬರದೇ ಇರುವಂಥ ಕಾಲ ನಾಸದಾಸೀತ್ ಆ ನಾಸಿ ನಾಸದೀ ಸೂಕ್ತ ಅಂತ ಹೇಳ್ತಾರೆ ಋಗ್ವೇದದಲ್ಲಿ ಉದಕ್ ಶಾಂತಿಯಲ್ಲಿ ಅದನ್ನು ಹೇಳ್ತೇವೆ ಆ ಮಂತ್ರಕ್ಕೆ ಇದುವರೆಗೂ ಪರಿಪೂರ್ಣ ಅರ್ಥ ಹೇಳಿದವರಿಲ್ಲ ಆಗ ಸತ್ಯ ಎಂಬುದಿರಲಿಲ್ಲ ಅಸತ್ಯ ಎಂಬುದಿರಲಿಲ್ಲ ಸೂರ್ಯ ಎಂಬುದಿರಲಿಲ್ಲ ಏನೂ ಇರಲಿಲ್ಲ ಮುಂ ನಮ್ಮಾಳ್ವಾರರು ಆದಿಪಿರಾನ್ ಆಳ್ವಾರ್ತ ನಗರಿ ಭಗವಂತನನ್ನು ಸ್ತೋತ್ರ ಮಾಡುವಂತಹ ದಶಕದಲ್ಲಿ ಆ ಯಾವನ ಬ್ರಹ್ಮನೇ ಶಾನಃ ಬ್ರಹ್ಮ ಇಲ್ಲ ಇಂದ್ರ ಇಲ್ಲ ರುದ್ರ ಇಲ್ಲ ಇಲ್ಲ ಯಾರೂ ಇಲ್ಲ ಅವನೊಬ್ಬನೇ ನಾರಾಯಣ ಏಕವಾಸಿ ವಾಸಿ ಅವನೊಬ್ಬನೇ ನೆನ್ನೆ ಹೇಳಿದಾಗ ಆಲ್ದೆಲೆ ಮೇಲೆ ಮಲಗಿದ್ದ ನಾವು ಕೇಳ್ತೇವೆ ಎಷ್ಟು ದಿವಸ ಮಲಗಿದ್ದ ಅಂತ ಅಯ್ಯೋ ನಿಮ್ಮ ಕೋಷ್ಟಕವೇ ದಿವಸದಲ್ಲಿ ಯಾರಯ್ಯ ಎಣಿಸೋರು ಗಡಿಯಾರ ಇಲ್ಲ ಮತ್ತೊಂದಿಲ್ಲ ಅದಕ್ಕೂ ಒಂದು ಕಾಲ ಪ್ರಮಾಣವಿದೆ ಅದನ್ನು ಮಹರ್ಷಿಗಳು ಜ್ಞಾನದೃಷ್ಟಿಯಿಂದ ತಿಳಿದು ಪುರಾಣಗಳಲ್ಲಿ ಬರೆದಿದ್ದಾರೆ ಬ್ರಹ್ಮನ ಆಯಸ್ಸು ಅಂತ ಒಂದು ಯೂನಿಟ್ ಇಟ್ಕೊಂಡ್ರೆ ಅಂಥದ್ದು ಎಷ್ಟು ಆಯುಷ್ಯ ಕಾಲ ಭಗವಂತ ಮಲಗಿರ್ತಾನೆ ಏಕಾಕಿಯಾಗಿ ಒಬ್ಬನೇ ಮಲಗಿದ ಮಲಗಿದ ಮಲಗಿದ ಅವನ ತಿರುಮೇನಿಯಲ್ಲಿಯೇ ಲಕ್ಷ್ಮೀದೇವಿ ಇದ್ದಳು ಲಕ್ಷ್ಮಿ ಒಬ್ಬಳಿದ್ದಳು ಅದು ಸ್ವಧಾಭಿಷ್ಟವಾಗಿ ಇತ್ತು ಆ ನಾಸಿ ನಾಸದೀಯ ಸೂಕ್ತದಲ್ಲಿಯೇ ಸ್ವಧಯಾತ ತದೈಕಂ ಸ್ವಧಾ ಶಬ್ದ ಹಾಕಿದ್ದಾರೆ ಸ್ವಧ ಅಂದ್ರೆ ಲಕ್ಷ್ಮೀ ವಾಚಕ ಮೇಧ ಶ್ರದ್ಧಾ ಸ್ವಧ ಇವೆಲ್ಲ ಲಕ್ಷ್ಮೀ ವಾಚಕ ಲಕ್ಷ್ಮಿ ಒಬ್ಬಳಿದ್ದಳು ಲಕ್ಷ್ಮೀ ಸಮೇತನಾಗಿದ್ದ ಅವನು ಒಬ್ಬನೇ ಇದ್ದ ಒಬ್ಬನೇ ಅಂದ್ರೆ ಲಕ್ಷ್ಮೀ ಜೊತೆಯಲ್ಲಿ ಅಂತ ಅರ್ಥ ದೊರೆ ಒಬ್ಬನೇ ಬರ್ತಾ ಇದ್ದಾನೆ ಅಂದ್ರೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಆನೆ ಇಲ್ಲ ಕುದುರೆ ಇಲ್ಲ ಅಂತಲ್ಲ ಅದ್ವಿತೀಯ ಶ್ರುತಿಗೆ ಅದು ಅರ್ಥ ಏಕಮೇವ ಅದ್ವಿತೀಯಂ ಯಾವನಾಚಾರ್ಯರ ಅರ್ಥ ಅವಳು ನೋಡಿದ್ಲು ಕತ್ಲೆ ಭಗವಂತನ ನೋಡ್ತಾ ಇದ್ದಾಳೆ ಅವ್ರ ಮೈನೂ ಕಾಣಿಸ್ತಾ ಅವನು ಕಪ್ಪು ಸುತ್ತ ಇರೋದು ಕಪ್ಪು ಸಮುದ್ರ ನೋಡ್ತಾಳೆ ಅದು ಕಪ್ಪು ಒರೇ ಕರಿ ಬಣ್ಣಮಾಯಿರ್ಕೆ ಟಾಲ್ರೇಟ್ ಮಾಡಿದ್ಲು ಮಾಡಿದ್ಲು ಆಮೇಲೆ ಒಂದು ದಿವಸ ಏನ್ರಿ ಯಜಮಾನ್ರೇ ಏನ್ರಿ ಹ್ಞೂ ಏನು ಅಂದ ಎಷ್ಟು ದಿವಸ ಹೀಗೆ ಕಾಲ ಕಳೆಯೋದು ಎತ್ತ ನಾಳೆ ಪುಡಿಯೇ ಕೈ ನೀರು ಮಲಗಿದ್ದೀರಿ ನಾನು ಮಲಗಿದ್ದೀನಿ ಇದು ಹೀಗೆ ಇದ್ದರೆ ಹೇಗಪ್ಪ ಯಾಕೆ ಯೋಚನೆಯಿಂದ ಅಲ್ಲ ಎಲ್ಲ ಜೀವಜಾತಗಳನ್ನು ಕಲ್ಲು ಮುಳ್ಳು ಪದಾರ್ಥಗಳನ್ನು ತಿಂದು ಹೊಟ್ಟೆಯಲ್ಲಿಟ್ಕೊಂಡು ಹಿರಣ್ಯ ಗರ್ಭರಾಗಿ ಮಲಗಿಬಿಟ್ಟಿದ್ದೀರಿ ಅಜಗರ್ಭದಂತೆ ಗಜ ಅಜಗರದಂತೆ ನಿಮಗೆ ಏನಾದ್ರು ದಯೆ ಅನ್ನೋದಿದೆಯೇ ಆ ಒಳಗಿರ್ತಕ್ಕಂಥ ಜೀವರಾಶಿಗಳು ವಿಕಾಸವಾಗುವುದು ಹೇಗೆ ಪರಿಪೂರ್ಣತ್ವ ಪಡೆಯುವುದು ಹೇಗೆ ಅಮರತ್ವ ಪಡೆಯುವುದು ಹೇಗೆ ಅರ್ಧಂಬರ್ಧ ಸ್ಟೇಜಲ್ಲಿ ಎಲ್ಲ ಫೇಲ್ ಕೂತಿವೆ ಎಲ್ಲ ಪೆದ್ದ ಮುಂಡೆ ಮಕ್ಕಳು ಒಬ್ರಿಗೂ ಪ್ರಪತ್ತಿ ಮಾಡಬೇಕು ಅಂತ ಬುದ್ಧಿ ಇಲ್ಲ ನೀವು ಕೊಟ್ಟರೆ ಸ್ವಲ್ಪ ಕೋಟಿ ಜನ್ಮಗಳನ್ನು ಒಬ್ಬರು ಪ್ರಪತ್ತಿ ಮಾಡಲಿಲ್ಲ ನೀವು ಪ್ರಳಯ ಮಾಡಿಬಿಟ್ರೆ ಒಂದು ಕ್ಷಣದ ಕೋಪದಿಂದ ನೀವು ಸೃಷ್ಟಿ ಮಾಡಿ ಜನ್ಮ ಕೊಡದೇ ಇದ್ರೆ ಅವರ ಗತಿ ಏನು ಅಂತ ದಯಾ ದಯಾದೇವಿ ಅಪುಡಿಯೋ ಹಾಗಿದ್ರು ಸೃಷ್ಟಿ ಮಾಡ್ತೇನೆ ಅಚಿದ ವಿಶಿಷ್ಟಾನ್ ಪ್ರಳಯೇ ಅವಿಶಿಷ್ಟಾನ್ ಅಚಿತ್ತಿಗೂ ಚಿತ್ತಿಗೂ ವ್ಯತ್ಯಾಸವಿಲ್ಲದಂತೆ ಬಂಗಾರವನ್ನು ಕಬ್ಬಿಣವನ್ನು ಪಕ್ಕದಲ್ಲಿಟ್ಟರೆ ವ್ಯತ್ಯಾಸ ಗೊತ್ತಾಗೋದು ಯಾವಾಗ ನಿಮಗೆ ಯಾರು ಹೇಳಿದ್ರಿ ಬೆಳಕಿದ್ರೂ ಗೊತ್ತಾಗುತ್ತೆ ಇದು ಕಬ್ಬಿಣ ಇದು ಬಂಗಾರ ತಿಳಿಯೋದು ಯಾವಾಗ ಬೆಳಕಿದ್ದಾಗ ಅಥವಾ ಕಣ್ಣಿದ್ದಾಗ ಕಣ್ಣು ಇರಬೇಕು ಬೆಳಕು ಇರಬೇಕು ಬೆಳಕಿದೆಯೇ ಕಣ್ಣಿಲ್ಲ ಪ್ರಯೋಜನ ಇಲ್ಲ ಕಣ್ಣಿದೆ ಬೆಳಕಿಲ್ಲ ಪ್ರಯೋಜನವಿಲ್ಲ ಒಳಗಣ್ಣು ಹೊರಗಣ್ಣು ಎರಡೂ ಇರಬೇಕು ಭಗವಂತ ಏನು ಮಾಡಿದೆ ಎಲ್ಲ ಕೊಚ್ಚಿಬಿಟ್ನಲ್ಲ ಹೊಟ್ಟೆಯಲ್ಲೇ ಇಟ್ಟಿದ್ದಾನೆ ಅದು ಎಷ್ಟು ದೊಡ್ಡ ಹಿರಣ್ಯ ಅಗ್ರೆ ಭೂತಸ್ಯ ಜಾತಃ ಪತಿರೇಕ ಆಸೀತದಾಧಾರ ಪೃಥಿವೀಂದ್ಯಾಮ ತೇಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯಶ್ಚಿದಾಪೋ ಮಹಿನಾ ಪರ್ಯಪ ಶ್ರದ್ಧ ಕ್ಷಂದಧಾನ ಜನಯಂತಿ ಲಗ್ನಿ ತಥೋ ದೇವಾಸುರೆ ಇದು ಎಂಟು ಮಂತ್ರ ಯಜುರ್ವೇದದಲ್ಲಿ ಋಗ್ವೇದದಲ್ಲಿ ಹತ್ತು ಮಂತ್ರ ನಮ್ಮ ಮಗನಿಗೆ ಹೇಳ್ಕೊಡ್ತಾ ಇದ್ದೇನೆ ಹಿರಣ್ಯ ಗರ್ಭ ಇತ್ಯಷ್ಟು ಆ ಮಂತ್ರ ಹೇಳಬೇಕು ಈ ಹಿರಣ್ಯ ಗರ್ಭ ಸೂಕ್ತ ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಬರೋದು ಅವನೊಬ್ಬನೇ ಅವನೊಬ್ಬನೇ ಅವನೊಬ್ಬನೇ ಅವನಿಗೆ ಏನಂತ ಹೆಸರನ್ನು ಕರೆಯೋಣ ಎಸ್ ಎ ಮೇ ಹಿಮವಂತೋ ಮಹಿತ್ವ ಎಸ್ ಯಸ್ಯ ಮುದ್ರಗಂ ರಸಯ ಸಹಾಹು ಹಿಮವಂತ ಅನ್ನೋದು ಒಂದು ತೋಳಿದ್ದಾಗಿದೆಯಂತೆ ನಾಲ್ಗೆ ಇದ್ದಾಗಿದೆಯಂತೆ ಸಮುದ್ರ ಎಂಬುವುದು ಈ ದಿಕ್ಕುಗಳೆಲ್ಲ ದೊಡ್ಡ ದೊಡ್ಡ ತೋಳುಗಳಂತೆ ಮರದ ಕೊಂಬೆಗಳಂತೆ ಸ್ವಲ್ಪ ಕಣ್ಣಿದ್ದವರು ಋಷಿಗಳು ಆ ಅದ್ಭುತ ಸೂಕ್ತವನ್ನು ಕಂಡು ಹಿಡಿದಿದ್ದಾರೆ ಋಗ್ವೇದದಲ್ಲಿ ಎಷ್ಟು ಮಂತ್ರಗಳಿವೆಯಪ್ಪ ಇಂಥದ್ದು ಆ ಸ್ವಾಮಿಯನ್ನು ಕೊಂಡಾಡ್ತಾರೆ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದ ಲಕ್ಷ್ಮೀದೇವಿ ನೋಡಿದ್ರು ಫೆರಮನ ಇರ್ಕೋ ಪರವಾಗಿಲ್ಲ ಯಾರೋ ಊಟ ಹಾಕಿದ್ದಾರೆ ಏನ್ರಿ ಬಂತು ನಿಮಗೆ ಈ ಕಲ್ಲು ಮುಳ್ಳು ಎಲ್ಲ ತಿಂದಿದ್ದೀರಲ್ಲ ಯಶೋದೆ ಬಾಯಿ ತೋರ್ ಹೆದ್ ಲಕ್ಷ್ಮಿ ಹೆದರ್ಲಿಲ್ಲ ಎನ್ನ ಸಾಪ್ತೀರ್ ಪ್ರಳಯಿತು ಎಲ್ಲ ಸಾಪ್ಟು ಎಲ್ಲ ತಿಂದುಬಿಟ್ಟಿದ್ದೇನೆ ಯಾವುದು ಹಿಮಾಲಯ ಪರ್ವತ ಆ್ಯಂಡೀಸು ಚಿಲಿ ಭೂಮಿಯಲ್ಲಿದ್ದ ರಾಕ್ಷಸರು ಮನುಷ್ಯರು ಸರೀಸೃಪಗಳು ಎಲ್ಲ ತಿಂದು ಬಿಟ್ರಿ ಅಲ್ರಿ ಯಾರು ಮೋಕ್ಷಕ್ಕೆ ಅರ್ಹರು ಸಾಧನೆ ಮಾಡಬೇಕು ಯಾರು ಉಪದ್ರವಕಾರಿಗಳು ಯಾವುದು ಸಾಧನೆಯಾಗಬೇಕಾದ ಪಂಚಭೂತ ದ್ರವ್ಯ ವ್ಯತ್ಯಾಸವಿಲ್ಲದಂತೆ ಸಗಣಿ ಉಂಡೆ ಇದು ಎಲ್ಲ ತಿಂದು ಮುಂದಿನ ಜನ್ಮ ಈ ಪ್ರಾಣಿಗಳಿಗೆ ಹೇಗೆ ಅಂತ ಹೇಳಿದಾಗ ಆಗ ಎದ್ದು ಕೂತನಂತೆ ಭಗವಂತ ಅಯ್ಯೋ ಅವನ ಕಣ್ಣಲ್ಲಿ ಎರಡು ಹನಿ ನೀರು ಬಂತು ಅವನ ಕಣ್ಣಲ್ಲಿ ನೀರು ತರಿಸೋಳು ಯಾರು ದಯಾದೇವಿ ಅಚಿತ ವಿಶಿಷ್ಟಾನ್ ಪ್ರಳಯೇ ಜಂತೂ ನವಲೋಕ್ಯ ಜಂತು ಜನನವರ್ಣಶೀಲವಾದ ಪ್ರಾಣಿಗಳು ಆಗ ಮನುಷ್ಯ ದೇವ ಗಂಧರ್ವ ಯಕ್ಷ ವ್ಯತ್ಯಾಸವಿಲ್ಲ ಯಾವುದು ಶರೀರವೇ ಇಲ್ಲ ಇನ್ನು ಇರುವೆ ಪೊಟೆನ್ಸಿ ಇದೆ ಇರುವೆ ಶರೀರವಿಲ್ಲ ಇಂದ್ರಾದಿ ದೇವತೆಗಳಿಗೆ ಪೊಟೆನ್ಸಿ ಇದೆ ಶರೀರವಿಲ್ಲ ಮನುಷ್ಯಾದಿಗಳಿಗೆ ಪೊಟೆನ್ಸಿ ಇದೆ ಶರೀರವಿಲ್ಲ ಭ್ರೂಣಾವಸ್ಥೆಗಿಂತ ಹಿಂದಿನದು ಬರೀ ಪ್ರಾಮಿಸ್ ಇದ್ದ ಹಾಗೆ ಅಮ್ಮ ನಾ ಹುಟ್ಟುವುದಕ್ಕೆ ಮಗುವಾಗಿ ಮುಂಚೆ ಎಲ್ಲಿದ್ದೆ ಎಂದು ಕೇಳ್ತು ಒಂದು ಮಗು ತಾಯಿಯನ್ನು ರವೀಂದ್ರನಾಥ್ ಠಾಕೂರರು ಒಂದು ಕ್ರಸೆಂಟ್ ಮೂನ್ ಅನ್ನೋ ಕಮಲ ಸಂಗ್ರಹದಲ್ಲಿ ಒಂದು ಪದ್ಯ ಬರೆದಿದ್ದಾರೆ ಮಗು ಕೇಳುತ್ತೆ ತಾಯಿಯನ್ನ ಅಮ್ಮ ನಾ ಹುಟ್ಟು ಬರೋಕ್ ಮುಂಚೆ ಎಲ್ಲಿದ್ದೆ ಹುಡುಗರೆಲ್ಲ ಕೇಳೋ ಪ್ರಶ್ನೆ ಆ ತಾಯಿ ಕಣ್ಣೀರು ಹಾಕ್ಕೊಂಡು ಮಗುವನ್ನು ಎತ್ತಿ ತಬ್ಬಿ ಮುದ್ದಾಡಿ ಮಗು ನಿನಗಿಂತ ನೀವು ಹುಟ್ಟುವುದಕ್ಕಿಂತ ಮುಂಚೆ ನಾನು ನಿನ್ನ ಹಾಗೆ ಸಣ್ಣ ಮಗುವಾಗಿದ್ನಲ್ಲ ನಾನೇನು ಕಪ್ಪೆ ಗುಡಿಸಲು ಕಟ್ಟಿ ಆಟ ಆಡ್ತಾ ಇದ್ದೆ ಕಪ್ಪೆ ಗುಡಿಸಲಲ್ಲಿದ್ದೆ ನೀನು ನಾ ಬರೆಯುವ ಚಿತ್ರಗಳಲ್ಲಿದ್ದೆ ನಾನು ಎತ್ತಿಕೊಳ್ಳುವ ಗೊಂಬೆಗಳಲ್ಲಿದ್ದೆ ನಾನು ಕಾಣುವ ಕನಸಿನಲ್ಲಿದ್ದೆ ನನ್ನ ಕಂದ ಎಷ್ಟು ರೂಪದಲ್ಲಿದ್ದೀಯಮ್ಮ ನನ್ನ ಹೊಟ್ಟೆಯಲ್ಲಿ ನೀನು ಎಂಬುದಾಗಿ ಅರ್ಥ ಆಯ್ತು ನಿಮಗೆ ನೋಡಿ ಎ ಮಿಯರ್ ಪ್ರಾಮಿಸ್ ಚಿತ್ರಕಾರ ಚಿತ್ರ ಬರೆಯೋಕೆ ಮುಂಚೆ ಎಲ್ಲಿರುತ್ತೆ ಚಿತ್ರ ತಲೆಯಲ್ಲಿ ಒಂದು ಸ್ಥೂಲ ಕಲ್ಪನೆ ಇರ್ತದೆ ಭಗವಂತನಿಗೂ ಜಗತ್ತಿನ ಚಿತ್ರ ಇತ್ತು ತಲೆಯಲ್ಲಿ ಆದರೆ ಇಲ್ಲಿ ಎಲ್ಲ ಪ್ರಾಣಿಗಳು ಪ್ರಾಣವುಳ್ಳು ಇನ್ನೂ ಪ್ರಾಣ ಪಡೆಯುವುದಕ್ಕೂ ಮುಂಚೆ ಜಂತೂನೇ ಅವು ಇರುವ ವ್ಯತ್ಯಾಸವಿಲ್ಲ ಬ್ರಹ್ಮ ವ್ಯತ್ಯಾಸವಿಲ್ಲ ಎಲ್ಲ ಪಕ್ಕಪಕ್ಕಲೆಲ್ಲ ಇದ್ದಾರೆ ಏ ನಾ ಬ್ರಹ್ಮ ಅಂತ ಹೇಳೋಣ ಅಂದ್ರೆ ಬ್ರಹ್ಮ ಶರೀರವಿಲ್ಲ ನಾಲ್ಕು ತಲೆ ಇಲ್ಲ ಅವನಿಗೆ ಇದು ಇರುವೆ ಅಂತ ಸಂಕೋಚ ಪಟ್ಕೊಳ್ಳೋಣ ಅಂದ್ರೆ ಇರುವೆ ಶರೀರವಿಲ್ಲ ಇದು ಜೀವ ಅದು ಜೀವ ವಿದ್ಯಾವಿನಿ ಸಂಪನ್ನೆ ಬ್ರಾಹ್ಮಣಿ ಗವಿ ಹಸ್ತಿನಿ ಶುನಿಚೈ ಕೇಚ ಪಂಡಿತಾ ಸಮದರ್ಶಿನ ಜೀವಾತ್ಮ ಏಕಾಕಾರವಾಗಿತ್ತು ಜ್ಞಾನವಿಲ್ಲ ಮಲಗಿದ ಮಕ್ಕಳಂತೆ ರಾತ್ರಿ ಅಪ್ಪನ ಕೈ ಏಟು ತಿಂದು ಮಲಗಿಬಿಟ್ಟಿವೆ ಸಾಲಾಗಿ ನಾಲ್ಕೈದು ಮಕ್ಕಳು ಬಾಸುಂಡೆ ತಗೊಂಡು ನೆನ್ನೆ ಹೇಳಿದೆ ಅದನ್ನು ನೋಡಿದಳು ಜಯಾದೇವಿ ಜಂತು ನವಲೋ ಕೆಜಾತ ನಿರ್ವೇದ ನಿರ್ವೇದ ಅಂದ್ರೆ ದುಃಖ ಕರುಣೆ ಅಯ್ಯೋ ಅಂತ ಬಿಕ್ಕಿ ಬಿಕ್ಕಿ ಭಗವಂತ ಕೇಳಿದ ಯಾಕೆ ಅಳ್ತಾ ಇದ್ದೀಯ ಯಾರೂ ದುಃಖ ಪಡ್ಲಿಲ್ವಲ್ಲ ನಾವಿಬ್ಬರೇ ಇದ್ದೀವಲ್ಲ ದುಃಖ ಕಾರಣವೇನು ನಾ ಕಷ್ಟಪಟ್ಟಿದ್ರೆ ನೀ ಅಳಬೇಕು ನೀ ಕಷ್ಟಪಟ್ಟಿದ್ರೆ ನಾನು ಅಳಬೇಕು ಇಬ್ಬರು ತಬ್ಬಿಕೊಂಡು ಅಳಬೇಕು ಅಳುವುದಕ್ಕೇನೂ ಜಾಗವಿಲ್ವಲ್ಲ ಅಯ್ಯೋ ನಮ್ಮ ಕೊಳಂದೆಗಳೇ ಪಾರಂಗು ನಿಮ್ಮ ಹೊಟ್ಟೆಯಲ್ಲಿ ಎಲ್ಲ ತೊಳ್ಳಾಡ್ತಾ ಇವೆ ಕ್ರಿಮಿಕೀಟಗಳಂತೆ ಏನು ಗತಿ ಅಂತ ಕೇಳಿದಾಗ ಯೋಗಂ ವಿತರಸಿ ವೃಷಶೈಲನಾಥ ಕರುಣೆ ಆಗ ಭಗವಂತ ಸಂಕಲ್ಪ ಮಾತ್ರದಿಂದ ತ್ರಿವೃತ್ಕರಣವನ್ನು ಮಾಡಿ ತೇಜಸ್ಸು ಅಪು ಅನ್ನ ಎಂಬ ತತ್ವಗಳನ್ನು ಉಂಟು ಮಾಡಿ ಆ ಪ್ರಕೃತಿ ಎಂಬ ಮಣ್ಣೇನಿತ್ತು ಜಡ ಪದಾರ್ಥ ಅಚಿತ್ ಅದನ್ನೇ ತೆಗೆದು ಅದರಿಂದ ತೇಜಸ್ಸು ಅಂತ ಒಂದು ದ್ರವ್ಯ ಅಗ್ನಿ ಆಮೇಲೆ ನೀರು ಅಂತ ಒಂದು ದ್ರವ್ಯ ಅಪು ಅನ್ನ ಕಾರ್ಬೋಹೈಡ್ರೇಟ್ಸ್ ಹೇಳ್ತೇವೆ ಇವತ್ತು ಈ ಶರೀರಕ್ಕೆ ಬೇಕಾದ ದ್ರವ್ಯಗಳು ಒಬ್ಬ ಸತ್ತ ಮೇಲೆ ಬಾಡಿ ರೀಫಂಡ್ ಆಗುವಾಗ ತಿರುಗಿ ಇದು ಮೂರೇ ಉಳಿಯುವುದು ಅಗ್ನಿ ಅಂಶ ಅಗ್ನಿಗೆ ಹೋಗುತ್ತೆ ನೀರಿನ ಅಂಶ ನೀರಿಗೆ ಹೋಗುತ್ತೆ ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ಗೆ ಹೋಗುತ್ತೆ ಅಬ್ಸಲ್ಯೂಟ್ಲಿ ಸೈಂಟಿಫಿಕಲಿ ಕರೆಕ್ಟ್ ಒಂದು ಕ್ಷಣ ಇಟ್ಕೊಳ್ಳೋಕೆ ಬರೋದಿಲ್ಲ ಇಟ್ಕೊಂಡ್ರೆ ಕಾರ್ಗೆ ಹೋಗುತ್ತೆ ಅದು ಪಿತೃಶ್ರಾದ್ದ ಮಾಡ್ತೇವೆ ಒಂದು ಆಶ್ಚರ್ಯ ಷಟ್ಪಿಂಡವನ್ನು ಹಾಕುವಾಗ ಅದನ್ನು ದನಗಳಿಗೆ ಹಾಕಬೇಕು ಅಂತ ಶಾಸ್ತ್ರ ಅಥವಾ ನೀರಲ್ಲಿ ಹಾಕಬೇಕು ಆ ಪಿತೃಸ್ಥಾನದಲ್ಲಿದ್ದವರು ತಿಂದು ಮಿಕ್ಕಿದ್ದನ್ನೆಲ್ಲ ಭೂಮಿಯಲ್ಲಿ ಹಾಕಬೇಕು ನೀರಲ್ಲಿ ಹಾಕಬೇಕು ಅದನ್ನ ಹೇಗೋ ಭೂಮಿಯಲ್ಲಿ ಹೂತು ಬಿಡ್ತೇವೆ ಷಟ್ಪಿಂಡಗಳು ಬೀದಿಯಲ್ಲಿ ಗೋವು ಬರಲಿಲ್ಲ ನಾ ಮಾರನೇ ದಿವಸ ಸಾಯಂಕಾಲ ಆಗಿ ಹೋಯಿತು ಆ ಷಟ್ಪಿಂಡ ಇಟ್ಟ ಜಾಗ ನೋಡಿದ್ರೆ ಅಷ್ಟು ಕರೆಗೆ ನೀರಾಗಿರುತ್ತೆ ಅನ್ನ ಏನು ಮಾಡ್ತೀರಿ ನೀವು ಅನ್ನವಾಗಿ ಬೇಯಿಸಿದ್ದು ಬೆಳಗ್ಗೆ ಮಾಡಿ ಸಾಯಂಕಾಲಕ್ಕೆ ನೋಡಿದ್ರೆ ನೀರು ಬಿಟ್ಟಿರುತ್ತೆ ನಾಳೆಗೆ ನೋಡಿದರೆ ಅರ್ಧಂಬರ್ಧ ನೀರಾಗಿರುತ್ತೆ ನಾಳೆ ಸಾಯಂಕಾಲಕ್ಕೆ ನೋಡಿದರೆ ಮತ್ತೆ ಎಲ್ಲ ನೀರಿನ ರೂಪಕ್ಕೆ ಬಂದಿರುತ್ತೆ ಯಾಕೆ ನೀರಿಂದ ಬಂದಿರುವ ಪದಾರ್ಥ ನೀರಾಗಿ ಹೋಗಬೇಕು ನಿಯಮ ಇಟ್ಟಿದ್ದಾನೆ ಭಗವಂತ ನಾವೆಲ್ಲರ ಶರೀರವನ್ನು ಹಾಗೆ ಮಾಡಿದ್ದಾನೆ ಉಂಡೆ ರೂಪದಲ್ಲಿ ಅದನ್ನು ನೋಡಿದ್ಲು ದಯಾದೇವಿ ಕೊಡಿ ಅವಳು ಶರೀರವನ್ನು ಕೊಡಿ ಶರೀರವನ್ನು ಕೊಡಿಸಿದಳು ಆ ಶರೀರ ಕೊಟ್ಟ ಮೇಲೆ ಆಮೇಲೆ ಲೋಕಪಾಲಕರ ಸೃಷ್ಟಿ ದೇವ ಮನುಷ್ಯಾದಿಗಳ ಸೃಷ್ಟಿ ಪೂರ್ವ ಪೂರ್ವ ಕರ್ಮದಂತೆ ನಮ್ಮ ನಮ್ಮ ಉಚಿತವಾದಂತಹ ಕುಲಗಳಲ್ಲಿ ನಾಯಿಯಾಗಿ ನರಿಯಾಗಿ ಹಂದಿಯಾಗಿ ಮನುಷ್ಯನಾಗಿ ಏಕಕಾಲಕ್ಕೆ ಎಲ್ಲ ಸೃಷ್ಟಿಗಳನ್ನು ಮಾಡಿದ ಇದು ಡಾರ್ವಿನ್ ಹೇಳಿದ ಎವಲ್ಯೂಷನ್ ಅಲ್ಲ ಇದು ಡಾರ್ವಿನ್ ಥಿಯರಿ ತಪ್ಪು ಬಹಳ ದೊಡ್ಡ ದೊಡ್ಡ ವಿಜ್ಞಾನಿಗಳು ಈ ಸೈನ್ಸ್ ಆಫ್ ಡೆವಲ್ಯೂಷನ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಮೂರು ಗ್ರಂಥ ಅದು ನಮ್ಮ ಸ್ನೇಹಿತರು ರಾಮ್ ಪ್ರಕಾಶ್ ತಂದು ಕೊಟ್ಟರು ಇದು ಓದಬೇಕು ಅಂತ ಹೇಳಿ ಅದು ತೋರಿಸ್ತೇನೆ ಅದರ ಮೇಲೆ ಮಾತಾಡಬೇಕು ಮಂಗಗಳಿಂದ ಮಾನವ ಬಂದೋ ಬರೋ ಪಕ್ಷದಲ್ಲಿ ಎಲ್ಲ ಕೋತಿಗಳು ಯಾತಕ್ಕೆ ಮನುಷ್ಯರಾಗಿಲ್ಲ ಅಂತ ನಾವು ಉತ್ತರ ಕೊಡಬೇಕು